ಹರಿಹರ ರೂಪವನು ಭಜಿಸಿರಿ ನೀರೋತ ಹರಿಹರ ಕ್ಷೇತ್ರದಲ್ಲಿ ಕಂಗೊಳಿಸುವನೀತ ಅಬ್ಜಜ ಪೀತನಿವನು ಅಬ್ಜಜ ಸೂತನವನು ಅಬ್ಜದ ಸೃಷ್ಟಿಸುವ ಲಯಗೊಳಿಪನವನು ಅಬ್ದಿಸುತ್ತೆ ರಮಣ ನೀವ ಅಬ್ಬಿಸುತ್ತೇದರನವನು ಅಬ್ಬರದ ಹೆದ್ದೈವ ಅಬ್ಬರದ ಹೆದ್ದೈವ ಉಪಾಸಕನು ಅವನು ಹರಿಹರ ರೂಪವನು ಬಜಿಸಿರಿ ನೀರುತ ದಿವನು ನಾಗಭೂಷಣನು ಅವನು ಭಾಗೀರಥಿ ಜನಕಾಗ ಭಾಗೀರಥಿ ಧರನು ನಗವ ಕೊತ್ತವನಿವನು ನಗವ ಧರಿಸಿದನವನು ಭಾಗವತರ ಪ್ರಿಯ ಭಾಗವತೋತ್ತಮನು ಹರಿಹರ ರೂಪವನು ಭಜಿಸಿರಿ ನೀರೋತ ಪರಶಾಸ್ತ್ರ ಪ್ರತಿಪಾದ್ಯ ಅಸುರ ಮಹಿಪಶಾಸ್ತ್ರ ಹರಿ ನಿನ್ನ ವಾರದಿಂದ ಹರನು ಪೆಣಿಗನು ವರಗರಿವೇತನ ಪೌತ್ರನಾಗಿ ಬಂದು ಮರುತ ಮುನಿ ಭಕುತರನು ಪೊದವ ಕರುಣಾಳು ಮರುತ ಮುನಿ ಭಕುತರನ್ನು ಕರುಣಾಳು ಹರಿಹರ ರೂಪವನು ಬದಿತಿರಿ ನೀರೋತ ಹರಿಹರ ಕ್ಷೇತ್ರದಲ್ಲಿ ಕೊಂಗೊಳಿಸುವ ನೀತ ಹರಿಹರ ರೂಪವನು ಬದಿಸಿರಿ ನೀರುತ್ತ ನೆಲ್ವಿನ್ ಮೇಲಿನ ಹಾಲು ಮದ್ರು ಬಲ್ಬಾಯಾರಿ ಕುಡಿಯುತ್ತಿದ್ರೆ ನನ್ನ ಕೈ ಕಾಲು ನೀವು ಕಟ್ಟಬಹುದೇ ನನ್ನ ಗಲ್ಲ ಹಿಡಿದು ನೀವು ಗೆಲ್ಲಬಹುದೇ ನಿಮ್ಮ ಸೀರೆ ಕೊಡನೆ ಗೋಪಿ ಕುಬುಸ ಕೊಡನೆ ನಿನ್ನೆಯ ರಾತ್ರಿಲಿ ಬಿನ್ಮಾಣದಿಂದ ಬಂದು ನಮ್ಮ ಹುಡುಗಿ ಸೀರೆ ಹಿಡಿದು ಎಳೆಯಬಹುದೇ ನಮ್ಮ ಹುಡುಗಿ ಜಡಿಯ ಹಿಡಿದು ಎಳೆಯಬಹುದೇ ನಮ್ಮ ಸೀರೆ ಕೊಡೋ ಕೃಷ್ಣ ಕುಬುಸ ಕೊಡೋ ಬೆಣ್ಣೆ ಮುದ್ದೆ ಕೊಡ್ತೇನೆಂದು ಬಿನ್ನಾಣದಿಂದ ಬಂದು ಸುಣ್ಣದ ಮುದ್ದೆ ಬಾಯಿಗೆ ನೀವು ಇಡಬಹುದೇ ಗೋಪಿ ಸುಣ್ಣದ ಮುದ್ದೆ ಬಾಯಿಗೆ ನೀವು ಇಡಬಹುದೇ ಗೋಪಿ ಮಣ್ಣು ತಿಂದ ಮಣ್ಕ ಎಂದು ಅನ್ನಬಹುದೇ ನಿಮ್ಮ ಸೀರೆ ಕೊಡನೆ ಗೋಪಿ ಕುಬುಸ ಕೊಡನೆ ನಿನ್ನೆಯ ಸಂಜೆಯಲ್ಲಿ ಮನೆಯೊಳಗೆ ದೂರಿ ನೀನು ಮೊಸರು ಮಡಕೆ ಹೊಡೆದು ನೀನು ಹೋಗಬಹುದೇ ಹಾಲನ್ನೆಲ್ಲ ಕುಡಿದು ನೀನು ಹೋಗಬಹುದೇ ನಮ್ಮ ಸೀರೆ ಕೊಡೋ ಕೃಷ್ಣ ಕುಬುಸ ಕೊಡೋ ನಮ್ಮ ಸೀರೆ ಕೊಡೋ ಕುಬುಸ ಕೊಡೋ ಮಾನವನ್ನು ಬಿಟ್ಟು ನೀವು ಧ್ಯಾನವನ್ನು ಮಾಡಿದರೆ ಕೈಗಳೆತ್ತಿ ಬೇಡಿದರೆ ಬಾಮೇಯರೆ ನಿಮ್ಮ ಸೀರೆಯನ್ನು ಕೊಡುವೆ ನಾನು ಜಾಣೆಯರೆ ನಿಮಗೆ ಮೋಕ್ಷವನ್ನು ಕೊಡುವೆ ನಾನು ಗೋಪಿಯರೇ ಜ್ಞಾನವನ್ನು ಕೊಡುವ ಕೃಷ್ಣ ದೀನರನ್ನು ಕಾಯೋ ಕೃಷ್ಣ ನಿನ್ನ ನಾಮ ಭಜನೆಯ ಮಾಡುವೆವು ಒಂದು ಕೈ ವಂದನೆ ಮಾಡುವೆವು ಒಂದು ಕೈ ವಂದನೆಗೆ ಒಪ್ಪುವುದಿಲ್ಲ ನಾನು ಬಂದು ನಿಂದು ಎರಡು ಕೈಯ ಮುಗಿಯಬೇಕು ಗೋಪಾಲ ಕೃಷ್ಣನೆಂದು ಹೊಗಳಬೇಕು ನಮ್ಮ ಸೀರೆ ಕೊಡುವೆ ನಿಮ್ಮ ಸೀರೆ ಕೊಡುವೆ ನಾನು ಕುಬುಸ ಕೊಡುವೆ ಆನಂದವೇ ಜಗದಾನಂದವೇ ಶ್ರೀಕೃಷ್ಣ ಲೀಲೆಯು ಆನಂದವೇ ಗೋಪಾಲ ವಿಠಲನೆ ಆನಂದವೇ ಗೋವಿಂದ ವಿಠಲನೆ ಆನಂದದ ಆನಂದವೇ ಬ್ರಹ್ಮಾನಂದವೇ ನೀಲವರ್ಣನು ಕೃಷ್ಣ ಬಾಲನು ಕೃಷ್ಣ ಕಣ್ಣಿಗಿವನು ಕಾಣದಾದನೆ ಗೋಪಮ್ಮ ಕೇಳೆ ಕಣ್ಣಿಗಿವನು ಕಾಣದಾದನೆ ಗೋಪಮ್ಮ ಕೇಳೆ ನಮ್ಮ ಮನೆಯ ಬೆಣ್ಣೆ ತಿಂದು ನಮ್ಮ ಮನೆಯ ಹಾಲು ಕುಡಿದು ಯಾರ ಮನೆಗೆ ಹೋಗಿ ಇರುವನು ಯಾರ ಮನೆಗೆ ಹೋಗಿ ಇರುವನು ಕಣ್ಣಿಗೆ ಕಪ್ಪನ್ ಹಚ್ಚಿ ಕಾಲಿಗೆ ಗೆಜ್ಜೆ ಕಟ್ಟಿ ಮುಂಗುರುಳು ಬಾಚಿ ಇದ್ದೇನೆ ಗೋಪಮ್ಮ ಕೇಳೆ ಮುಂಗುರುಳು ಬಾಚಿ ನಮ್ಮ ಕೃಷ್ಣನನ್ನ ನೋಡಿದ್ರ ಗೋಪಿ ನಾವು ನೋಡಿದ್ವಮ್ಮ ನಾವು ಸ್ನಾನ ಮಾಡ್ತಾ ಇರುವಾಗ ನಮ್ ಸೀರೆಗಳನ್ನು ತಗೊಂಡು ಹೋಗಿ ಮರದ ಮೇಲೆ ಕೂತಿದ್ದ ನಾವು ಬೇಡ್ಕೊಂಡ ಮೇಲೆ ನಮ್ ಸೀರೆಗಳನ್ನ ಇದೀಗ ಇತ್ತು ಹೋದನಮ್ಮ ಕೃಷ್ಣ ಕೃಷ್ಣ ಶ್ರೀನಾಥ ಗೋವಿಂದ ಆನಂದ ತೆಗೆ ಮಾನಿನಿ ಮಣಿಯರು ಬೆಳಗುವೆ ಆರುತಿಯ ಶ್ರೀನಾಥ ಗೋವಿಂದ ನೀರಿನೊಳು ಮೀಯುತಿಗ ನಾರದ ಸೀರೆಗಳ ಚೋರತನದಲ್ಲಿ ಕದ್ದು ಮರವೇರಿದ ಕೃಷ್ಣನಿಗೆ ಶ್ರೀನಾಥ ಗೋವಿಂದ ಆನಂದ ಮೂರುತಿಗೆ ಬೆಳಗುವೆವು ಆರುತಿಯ ಶ್ರೀನಾಥ ಗೋವಿಂದ ಜಯಮಂಗಳವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಲವಾಗಲಿ ಕಾಲ ಕಾಲಕ್ಕೆ ವರ್ಷವಾಗಲಿ ಪೈರು ಭೂಮಿಗಳಿಂದ ಬೆಳೆಯಲಿ ಧನವಿಹೀನರು ಧನಿಕರಾಗಲಿ ಮುದದಿ ಶತವರುಷಗಳು ಬಾಳಲಿ ಪುತ್ರರಾಗಲಿ ಪೌತ್ರರಾಗಲಿ ಶತ್ರು ಋಣರಾಗಗಳು ನೀಗಲಿ ಮತಿವಿಹೀನರು ಮತಿವಂತರಾಗಲಿ ಹಿತದಿ ಶತವರುಷಗಳು ಬಾಳಲಿ ಹಿತದಿ ಶತವರುಷಗಳು ಬಾಳಲಿ ಜಯ ಮಂಗಳವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ ಈ ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ